ಅಷ್ಟು ನನ್ನ ಹೆಸರು ಸುದರ್ಶನ ಅಂತ ನಿಮ್ಮ ಹಾಗೆ ಇಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ ಎಷ್ಟೋ ವರ್ಷಗಳು ಸಾಫ್ಟ್ವೇರ್ ಫೀಲ್ಡಲ್ಲಿದ್ದೆ ಇನ್ನು ಕೆಲವು ವರ್ಷಗಳೀಗ ಇತಿಹಾಸ ಕ್ಷೇತ್ರದಲ್ಲಿ ಬಂದಿದ್ದೀನಿ ಸ್ವಲ್ಪ ಫೀಲ್ಡ್ ಚೇಂಜ್ ಮಾಡಿ ಕೆಲಸ ಮಾಡ್ತಿದ್ದೀನಿ ಇಲ್ಲಿ ಸಂಸ್ಕೃತದ ಕಾರ್ಯಕ್ರಮ ನಡೀತಿದೆ ಕಾರ್ಯಕ್ರಮದಲ್ಲಿ ಏನೇನೋ ಹೇಳ್ತಿದ್ದಾರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಗುಮಾನಿ ಇದೆ ಮಾರಾಯರೆ ನಮಗೆ I am skeptical about certain things and I have a feeling some of you like me will also have some questions. ಆದ್ದರಿಂದ ಆಪ್ಕಿ ಅದಾಲತ್ ಅಂತ ನಾವು ಟಿ ವಿಯಲ್ಲಿ ನೋಡಿರಬಹುದು ಆ ಥರ ಒಂದು ಕಾರ್ಯಕ್ರಮ ಇವತ್ತು ಮಾಡೋಣ ಅಂತ ಅವ್ರು ಒಪ್ಕೊಂಡ್ರು ಸೊ ಆದ್ರಿಂದ ಸಂಸ್ಕೃತ ಭಾರತಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕು ನಮ್ಮ ಈ ರೀತಿ ಮನಸ್ಸಿನಲ್ಲಿರೋ ಪ್ರಶ್ನೆಗಳನ್ನು ಇವತ್ತು ಅವರನ್ನ ಕೇಳೋಣ ಅಂತ ನಾನು ಬಂದಿದ್ದೀನಿ ನಿಮಗೂ ಪ್ರಶ್ನೆಗಳಿರಬಹುದು ಆದ್ದರಿಂದ ಅವ್ರು ಬರಕ್ಕೆ ಮುಂಚೆ ಈಗ ನಾನು ನಿಮಗೆ ಸೀಕ್ರೆಟ್ ಆಗಿ ಹೇಳ್ತಾ ಇದ್ದೀನಿ feel free to write down chits and send it to the stage I will read your questions ನಿಮ್ಮ ಪ್ರಶ್ನೆಗಳನ್ನ ಓದ್ತೀನಿ ತಗೊಳ್ತೀನಿ ಅವ್ರನ್ನ ಕೇಳೋಣ ಏನು ವಿಷಯ ಅಂತ ತಿಳ್ಕೊಳ್ಳೋಣ ಆಮೇಲೆ ನನಗಿರೋ ಪ್ರಶ್ನೆಗಳನ್ನು ಸಹ ನಾನು ನಿಮ್ಮ ಹತ್ರ ಕೇಳಿಕೊಂಡು ಅದನ್ನು ಕೇಳ್ತೀನಿ ಮೊದಲಾಗಿ ಜಡ್ಜ್ ರೂಪದಲ್ಲಿ ಡಾಕ್ಟರ್ ಶ್ರೀನಿಧಿ ಅವರನ್ನ ಮಂಚದ ಮೇಲೆ ಕರಿತೀನಿ ಮಹೋದಯ ಭವಾನ್ ನ್ಯಾಯಾಧೀಶೋ ಭೂತ್ವ ಅದ್ಯ ಕೃಪೆಯ ಹತ್ರ ಉಪವಿಶತು ಇತಿ ಇವರು ಶ್ರೀನಿಧಿಯವರು ಡಾಕ್ಟರ್ ಶ್ರೀನಿಧಿ ಅವರು ಪ್ರೊಫೆಸರು ಸಹ್ಯಾದ್ರಿ ಕಾಲೇಜಲ್ಲಿ ಅರ್ಥಶಾಸ್ತ್ರವನ್ನು ಹೇಳ್ಕೊಡ್ತಾರೆ ಎಕನಾಮಿಕ್ಸ್ ಪಾಠ ಮಾಡ್ತಾರೆ ಬಹಳ ವರ್ಷಗಳಿಂದ ಮತ್ತೂರಿನಲ್ಲಿ ವಾಸ ಶಿವಮೊಗ್ಗದಲ್ಲಿ ಕೆಲಸ ಇಲ್ಲಿ ಕಟಕಟೆಯಲ್ಲಿ ಕೂತ್ಕೊಳ್ಳೋದಿಕ್ಕೆ ಸಂಸ್ಕೃತ ಭಾರತೀಯವರು ಒಪ್ಕೊಂಡಿದ್ದಾರೆ ನಾನು ದಿನೇಶ್ ಕಾಮತ್ ಅವರನ್ನ ಸ್ಟೇಜ್ ಮೇಲೆ ಹತ್ತಲಿಕ್ಕೆ ಕೋರ್ತೀನಿ ಇವರು ನನಗೆ ಎಷ್ಟು ವಯಸ್ಸಾಗಿದೆಯೋ ಅಷ್ಟು ವರ್ಷಗಳ ಕಾಲ ಇವರಿಗೆ ಸಂಸ್ಕೃತ ಇದು ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಅನುಭವ ಮೂಲತಃ ಕರ್ನಾಟಕದವರೇ ಆದ್ರೂ ದೆಹಲಿಯಲ್ಲಿದ್ದು ದಿನೇಶ್ ಕಾಮತ್ ಮಹೋದಯ ದಿನೇಶ್ ಕಾಮತ್ ಮಹೋದಯ ದಿನೇಶ್ ಕಾಮತ್ ಮಹೋದಯ ದೆಹಲಿಯಲ್ಲಿ ಇದ್ಕೊಂಡು ಸಂಸ್ಕೃತ ಭಾರತಿಗೆ ಅದನ್ನ ನಮಗೆ ಮಾರ್ಗದರ್ಶನ ಮಾಡ್ತಿರ್ತಾರಂತೆ ಕೂತ್ಕೊಳ್ಳಿ ಸ್ವಾಮಿ ಈಗ ನಮ್ಮ ನ್ಯಾಯಾಧೀಶರ ಅನುಮತಿಯನ್ನು ಕೋರ್ತೀನಿ ಪ್ರಶ್ನೋತ್ತರ ಶುರು ಮಾಡ್ಬೋದಾ ಅನುಮತಿ ಅಸ್ತಿ ಪ್ರಶ್ನೋತ್ತರಸ್ಯ ಆರಂಭಂ ಕರ್ತು ಶಕ್ಯತೆ ನಮ್ಮ ಮೊದಲನೇ ಆರೋಪ ನಿಮ್ಮ ಮೇಲೆ ತಾವು ಕೆಲಸ ಮಾಡ್ತಿದ್ಯಾ ಮಾಡ್ತಾ ಇದ್ದೆ ಸ್ವಾಮಿ ತಾವು ನಾವು ಪಾಡಿಗೆ ನಮ್ಮ ಕೆಲಸಗಳು ಮಾಡ್ಕೊಂಡಿದ್ದೀವಿ ಭಾರತದಲ್ಲಿ ಎಲ್ಲ ಕಡೆ ಓಡಾಡಿ ಎಲ್ಲರನ್ನೂ ಹಿಡ್ಕೊಂಡು ಸಂಸ್ಕೃತ ಕಲ್ತ್ಕೊಳ್ಳಿ ಸಂಸ್ಕೃತ ಕಲ್ತ್ಕೊಳ್ಳಿ ಅಂತೇನೋ ಹೇಳ್ತಿದ್ದೀರಾ ಏನೋ ಅದರಲ್ಲಿ ಬಹುಶಃ ಇರಬಹುದು ನಮ್ಮ ತಾತಂದ್ರು ಏನೋ ಹೇಳೋರು ಆದರೆ ಈ ಸಂಸ್ಕೃತ ಅನ್ನೋದು ನಾವಲ್ಲಿ ಹೊರಗಡೆ ಹೋದರೆ ದೇವಸ್ಥಾನಗಳಲ್ಲಿ ಒಂಚೂರು ಕೇಳಿಸುತ್ತೆ ಸಂಸ್ಕೃತ ಸ್ಕೂಲ್ನಲ್ಲಿ ಏನೋ ಒಂಚೂರು ಮಕ್ಕಳಿಗೆ ಬಲವಂತ ಮಾಡಿ ಹೇಳ್ಕೊಡ್ತಾರೆ ಮಾರ್ಕ್ ಸಿಗತ್ತೆ ಅಂತ ನಾವು ತಗೊಂಡು ಓದ್ತೀವಿ ಈ ಸಂಸ್ಕೃತ ಯಾಕೆ ಬೇಕು swami is it really modern is it a modern thing you look at any textbook on the front there is a rishi kind of person below a tree there are these children ಯಾವುದೋ ಹಳೇ ಕಾಲದ್ದು ಅಂಥ ಒಂದು ವಿಷಯ ತಗೊಂಡು ನಾವು ಏನು ಮಾಡೋಣ ಈಗ ಏನು ಪ್ರಯೋಜನ ಸಂಸ್ಕೃತದಿಂದ ಸರ್ವಪ್ರಥಮ ವಯಂ ಸರ್ವೇ ಭಾರತೀಯ ಜರ್ಮನ್ ದೇಶೆ ಜರ್ಮನಿ ದೇಶೆ ಜರ್ಮನ್ ಭಾಷಾ ಫ್ರಾನ್ಸ್ ದೇಶೆ ಫ್ರೆಂಚ್ ಭಾಷಾ ಅಮೇರಿಕಾ ಇಂಗ್ಲೆಂಡ್ ದೇಶೇಶು ಇಂಗ್ಲಿಷ್ ಭಾಷಾ ಜಪಾನ್ ದೇಶೆ ಜಪಾನ್ ಭಾಷಾ ವಯಂ ಭಾರತೀಯ ಭಾರತೀಯಾನಾಂ ಭಾಷಾ ಸಂಸ್ಕೃತಂ भारतीय भाषा जननी संस्कृत प्रथम द्वितीयं विश्व अपि जनाः इदानीं पश्यन्ति संस्कृतं पाठयन्तः सन्ति विद्यालयेषु उदाहरणार्थं Saint James independent school London यत्र संस्कृतम् अनिवार्यं एल् के जीतः तेषां वेब्सैट् गच्छन्तु Sanskrit at the rate saint James ते लिखन्ति we have made Sanskrit a compulsory subject Because it helps students grasp mathematics science as well as all the Indo European languages better. And the children are fascinated. London नगरे संस्कृतं भवितुम् अर्हति अमेरिका देशे न्यूयार्क् नगरे संस्कृतं भवितुम् अर्हति ऐर्लेण्ड् देशे डब्लिन् नगरे जान् स्काटस् विद्यालये संस्कृतं भवितुम् अर्हति आस्ट्रेलिया मध्ये सिड्नी मध्ये Sydney school मध्ये संस्कृत भवती भारत देशे किमर्थम संस्कृत न अस्माक अस्माक बालाना मस्तिष्क विकासार्थम संस्कृत उच्चारण संस्कारा संस्कृत नैतिक संस्कारा संस्कृत सुभाषिता द्वारा मातृवत् परदारेशु स्त्रिय मम मातर भाव दर्शयतु अन्य भाषासु एतादृश सुभाषितानि लघु वयसि एतादृश सुभाषितानां द्वारा सूक्तीनां द्वारा संस्कारः एवं संस्कारार्थं संस्कृतं ज्ञानार्थं संस्कृतं भारतीयाः अस्माकं संविधान रचनाकर्ता कॉन्स्टिट्यूएंट असेंबली मध्ये अंबेडकर उक्तवान let Sanskrit be the official language of India Ambedkar हम ಅಂಬೇಡ್ಕರ್ ಅಂಬೇಡ್ಕರ್ ಸ್ವಯಂ ಅಂಬೇಡ್ಕರ್ ಉಕ್ತವಾನ್ ಭಾರತಸ್ಯ ರಾಜ್ಯಾಂಗ ರಚನಾಕರ್ತ ಸಂಸ್ಕೃತಂ ಭಾರತೆ ಸರ್ವೇ ಸರ್ವೈ ಪಠನೀಯಂ ಸಂಸ್ಕೃತಂ ಭಾರತೀಯಾನಾಂ ಭಾವೈಕ್ಯಾರ್ಥಂ ಸಂಸ್ಕೃತ ಇತಿ ಉಕ್ತವಾನ್ ಸಂಸ್ಕೃತಂ ಭಾರತಂ ನಾಸ್ತಿ ಭಾರತೆ ನಾಸ್ತಿ ಅನ್ಯತ್ರ ಕುತ್ರ ಪಾಠಯಂತ ಅಲ್ಲ ಒಂದು ಪ್ರಶ್ನೆ ಅಲ್ಲಿ ನನಗೆ ಸರಿ ಅವರು ಅಂಬೇಡ್ಕರ್ ಹೇಳ್ಬಿಟ್ರು ನಮ್ಮ ಭಾರತದ ಸಂಸ್ಕೃತಿ ಎಲ್ಲ ಇದರಲ್ಲಿ ಅಡಗಿದೆ ಅಂತ ಹೇಳ್ತಾ ಇದ್ದೀರಾ ಆಮೇಲೆ ಪಾಶ್ಚಾತ್ಯರು ಮಾಡ್ತಿದ್ದಾರೆ ಬಹಳ ಆಶ್ಚರ್ಯದ ವಿಷಯ ಅದನ್ನು ಹೇಳಿದ್ರಿ ಆದರೆ ಸಂಸ್ಕೃತ ಬಹಳ ಪ್ರಾಚೀನ ಅಲ್ವಾ ಯಾರಿದಾರು ಪಾಠ ಮಾಡೋರು ಇಷ್ಟು ದೊಡ್ಡ ದೇಶಕ್ಕೆ ಹೇಗದನ್ನು ಜನಕ್ಕೆ ಮುಟ್ಸಕ್ಕೆ ಸಾಧ್ಯ ಕಷ್ಟ ಅದು ಅಲ್ಲದೆ ಅದು ಕಷ್ಟದ ಭಾಷೆ ಹೌದೋ ಅಲ್ವೋ ತುಂಬ ಕಷ್ಟ ಅಲ್ವಾ ಅದನ್ನು ಕಲಿಯೋದು ನಾನು ನಾನು ಕ್ಲಾಸಲ್ಲಿ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸಲ್ಲಿ ತುಂಬ ಕಷ್ಟ ಬಿಟ್ಬಿಟ್ಟೆ ರಾಮ ರಾಮೋ ರಾಮ ಅಂತಷ್ಟೇ ಜ್ಞಾಪಕ ಇರೋದು ನನಗೆ ಇನ್ನೇನು ಜ್ಞಾಪಕ ಇಲ್ಲ ಹೇಗೆ ಅದನ್ನ ನಡೆಸೋದು ಅಂತ ವ್ಯಾಕರಣ ದ್ವಾರ ಭಾಷಾ ಪಾಠನಂ अवैज्ञानिकम इट इज आउटडेटेड विश्व कुत्रापि कापि भाषा का कामपि भाषाम अन्य भाषा द्वारा न पाठय ग्रामर ट्रांसलेशन मेथड कुत्रस्ति Greek Latin grammar translation method द्वारा पाठय प्रथम व्याकरण अन्य भाषा द्वारा संस्कृत संस्कृत मध्यम संस्कृत द्वारा पाठन पद्धति आसी ग्रीक ಆ ಗ್ರೀಕ್ ಲ್ಯಾಟಿನ್ ಅಂತ ನೀವು ಹೇಳಿದ್ದು those languages are actually dead languages ಅಲ್ವಾ ಆಮ್ ಸತ್ಯಂ ಕಿಂತು ತದರ್ಥಂ ವದನ್ನಸ್ಮಿ ಸಂಸ್ಕೃತ ಲ್ಯಾಂಗ್ವೇಜ್ ಅಲ್ವಾ ಸಂಸ್ಕೃತಂ ಮೃತಭಾಷಾ ಭವತು ಇತಿ ಸಂಸ್ಕೃತವನ್ನ ಡೆಡ್ ಲ್ಯಾಂಗ್ವೇಜ್ ಮಾಡಬೇಕು ಅನ್ನೋದಕ್ಕೋಸ್ಕರ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅನ್ನ ಆಂಗ್ಲೇಯರು ತಂದ್ರು ಇಂಗ್ಲಿಷ್ನವರು ಅವರು ಅದಕ್ಕೋಸ್ಕರವೇ ಏನ್ ಮಾಡಿದ್ರು ಅಂದ್ರೆ ಒಂದು ಓರಿಯೆಂಟಲ್ ಸ್ಕೂಲ್ಸ್ ಮಾಡಿ ಅದಕ್ಕೆ ನಾವು ನೆರವು ಕೊಡ್ತೀವಿ ನಮ್ಮ ಜನ ಅವರು ತೋಡದಂತ ಗುಂಡಿಗೆ ಬಿದ್ದರು ಹೊಂಡಕ್ಕೆ ಬಿದ್ದರು ಯಾಕೆ ಅಂದರೆ ಓರಿಯೆಂಟಲ್ ಸ್ಕೂಲ್ ಅಂದರೆ ಮೇನ್ ಸ್ಟ್ರೀಮ್ನಿಂದ ಸಂಸ್ಕೃತವನ್ನು ಪಕ್ಕಕ್ಕೆ ತಳ್ಳೋದಕ್ಕೋಸ್ಕರ ಅವರು ಗ್ರ್ಯಾಂಟ್ ಏನೋ ಕೊಟ್ಟರು ಅದಕ್ಕೆ ಸಂಸ್ಕೃತವನ್ನು ತೆಗೆಯೋ ಧೈರ್ಯ ಇರಲಿಲ್ಲ ಆದರೆ ಸಂಸ್ಕೃತವನ್ನು ಕಿಲ್ ಅಲ್ಲಿ ಅಲ್ಲೊಂದು ಪ್ರಶ್ನೆ ನನಗೆ ಆಂಗ್ಲರು ಫಂಡ್ ಮಾಡಿ ಸಂಸ್ಕೃತ ಹೇಳ್ಕೊಡೋದಕ್ಕೆ ಸ್ಕೂಲ್ಗಳೆಲ್ಲ ಅವ್ರು ಗೌರ್ಮೆಂಟ್ ಸ್ಕೂಲ್ ಶುರು ಮಾಡಿ ಇದು ಸ್ವಾತಂತ್ರ್ಯಕ್ಕೆ ಮುಂಚೆ ಅಲ್ಲಿ ಸಂಸ್ಕೃತ ಶಿಕ್ಷಕರನ್ನ ನೇಮಕ ಮಾಡಿ ದುಡ್ಡು ಕೊಟ್ಟು ಖರ್ಚು ಮಾಡಿದ್ರೋ ಇಲ್ವೋ ಖಂಡಿತ ಮಾಡಿದ್ರು ಖಂಡಿತ ನಿಶ್ಚಯನತೆ ಕೃತವಂತಹ ಕಿಮರ್ಥಂ ಇತ್ಯುಕ್ತೆ ದೇಶೆ ಸರ್ವೇ ಅಪಿ ಸಂಸ್ಕೃತಂ ಪಠಂತಿ ಸ್ಮ ಸರ್ವೇಶಾಂ ಶ್ರದ್ಧಾ ಆಸೀತ್ ಯದಿ ಸಂಸ್ಕೃತಂ ನಿಷ್ಕಾಸಯಂತಿ ಸಂಸ್ಕೃತವನ್ನು ತೆಗೆದ್ರೆ ಜನ ದಂಗೆ ಹೇಳ್ತಾ ಇದ್ರು ಅದಕ್ಕೋಸ್ಕರ ಸಂಸ್ಕೃತವನ್ನು ತೆಗಿಲಿಲ್ಲ ಸಂಸ್ಕೃತ ಬೇಕು ಆದರೆ is a difficult language to make it difficult they brought this grammar translation method English ಪರಕೀಯ ಭಾಷೆ the the vocabulary is foreign ಆದರೆ ಇಂಗ್ಲಿಷ್ ಭಾಷೆಯನ್ನ ಇಂಗ್ಲಿಷ್ ಮೂಲಕವೇ ಕಲಿಸ್ತಾರೆ ಇಂಗ್ಲಿಷ್ ಪಾಠ್ಯ ಪುಸ್ತಕವನ್ನು ನೋಡಿ ಅದರಲ್ಲಿ ಒಂದು ಅಕ್ಷರ ಕನ್ನಡ ಇರಲ್ಲ ಹಿಂದಿ ಇರಲ್ಲ ಇಂಗ್ಲಿಷ್ ಇಂಗ್ಲಿಷ್ ಮಾಧ್ಯಮದಿಂದ ಫ್ರೆಂಚ್ ಕಲಿಯಕ್ಕೆ ಹೋಗಿ ಫ್ರೆಂಚ್ ಭಾಷಾ ಫ್ರೆಂಚ್ ಮಾಧ್ಯಮೇನ ಪಾಠ್ಯತೆ ಮೋಕ್ಷ Muller Bhavan Max Muller Bhavan ಇದೆ ಬೆಂಗಳೂರಿನಲ್ಲಿ ಜರ್ಮನ್ ಭಾಷಾ ಕಲಿಸ್ತಾರೆ ಇಂಗ್ಲಿಷ್ ಮೂಲಕ ಕನ್ನಡದ ಮೂಲಕ ಅಲ್ಲ ಜರ್ಮನ್ ಜರ್ಮನ್ ಮಾಧ್ಯಮೇನ ಕಿಮರ್ಥಂ ಇಂಗ್ ಸಂಸ್ಕೃತಂ ಸಂಸ್ಕೃತ ಮಾಧ್ಯಮೇನ ನಾಸ್ತಿ ನಾವು ಅದಕ್ಕೋಸ್ಕರ ಸಂಸ್ಕೃತವನ್ನು ಸಂಸ್ಕೃತ ಮಾಧ್ಯಮದಿಂದ ಕಲಿಸ್ತಾ ಇದ್ದೀವಿ ನೀವು ಹೇಳಿದ್ರಿ ಸಂಸ್ಕೃತ ಬಹಳ ಡಿಫಿಕಲ್ಟು ಡಿಫಿಕಲ್ಟು ಎಲ್ಲಿದೆ ಡಿಫಿಕಲ್ಟು ಎರಡು ಗಂಟೆ ಕೊಡಿ ಹತ್ತು ದಿನದಲ್ಲಿ ನೀವು ಸಂಸ್ಕೃತ ಮಾತನಾಡಬಹುದು even an illiterate can speak Sanskrit ಅಲ್ಲ ದಿನೇಶ್ ಕಾಮತ್ರೆ ಒಂದು ತಮಾಷೆ ಹೇಳ್ತೀನಿ ನೋಡಿ ನೀವೇನೋ ಹೇಳ್ತಾ ಇದ್ದೀರಾ ನಾನು ಮೂರು ವರ್ಷ ಒಂದು ಸಬ್ಜೆಕ್ಟ್ ಕಲಿತೆ ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಇಲ್ಲೇ ಬೆಂಗಳೂರಲ್ಲೇ ಸಂಸ್ಕೃತ ನನಗಿತ್ತು ಫಸ್ಟ್ ಲ್ಯಾಂಗ್ವೇಜ್ ಅನ್ನೋರು ಅವಾಗ ಏನೂ ಬರ್ತಿಲ್ಲ ಎಕ್ಸಾಮ್ಗೆ ಓದಿದ್ದಷ್ಟೇ ಏನು ಹೇಳ್ತಿದ್ದೀರಾ ನೀವು ಎರಡು ಅವರ್ ಕೊಡಿ ಇಂತಿದ್ದೀರಾ ನನ್ನ ಅನುಭವನೇ ಬೇರೆ ನಾನು ನಾನು I am a science graduate I have never studied Sanskrit ಓಹೋ ನನಗೆ ಆರ್ ಎಸ್ ಎಸ್ ನಾನು ಆರ್ ಎಸ್ ಎಸ್ ಪ್ರಚಾರಕ ನನಗೆ ಮೋಹನ್ ಭಾಗವತರು ಕರೆಸಿ ಹೇಳಿದರು ನೋಡಪ್ಪ ನಿನ್ನನ್ನು ಸಂಸ್ಕೃತ ಭಾರತಿ ಕೊಡಬೇಕು ಅಂತ ಯೋಚನೆ ಮಾಡಿದ್ದೀವಿ ಸಂಸ್ಕೃತ ಎಲ್ಲರದ್ದು ಆಗಬೇಕು ಸಂಸ್ಕೃತ ಎಲ್ಲರ ಬಾಯಲ್ಲೂ ಇರಬೇಕು ಭಾರತೀಯರಿಗೆ ನೀನು ಕೆಲಸ ಮಾಡು ಅಂದರು ನಾನು ಹೇಳಿದೆ ಮೋಹನ್ಜಿ ನಾನು ಯಾವತ್ತೂ ಸಂಸ್ಕೃತ ಓದಿಲ್ಲ ಮೈನ ಕಭಿವಿ ಸಂಸ್ಕೃತ ನಹಿ ಪಡಿಯೆ ನ ಬೋಲ್ ಸಕ್ತಾ ನ ಲಿಖ್ ಸಕ್ತಾ ನ ಪಡ್ ಸಕ್ತಾ ಎರಡನೇ ವಾಕ್ಯ ಅವರೇ ಹೇಳಿದರು ಅವರಲ್ಲ ನಾನೇ ಕೇಳಿದೆ ಅವರೇನು ಮಾತಾಡಲಿಲ್ಲ ನಾನೇ ಕೇಳಿದೆ ನಾನು ಆಮ್, ನಾನೊಂದು ಮಾತು ಕೇಳ್ತೀನಿ ಕೇಳು ನಾನು ನೀವು ನನಗೆ ಸೂಚನೆ ಕೊಡ್ತಾ ಇದ್ದೀರೋ ಅಥವಾ ನನ್ನ ಪರಾಮರ್ಶ ಅಭಿಪ್ರಾಯ ತಗೊಳ್ತಾ ಇದ್ದೀರೋ आप मुझे सूचना दे रहे हैं या मेरा परामर्श ले रहे हैं ಅದಕ್ಕೂ ಅವ್ರೇನು ಮಾತಾಡಲಿಲ್ಲ ಮೂರನೇ ವಾಕ್ಯ ನಾನೇ ಹೇಳಿದೆ ಕೋಳಿಯನ್ನು ಕೇಳಿ ಮಸಾಲೆ ಅರಿತಾರ ನನ್ನನ್ನು ಕೇಳ್ದೇನೆ ಅವರು ಮಸಾಲೆ ಅರೆದು ಬಿಟ್ಟಿದ್ರು ಹೀಗೆ ನನ್ ನನಗೆ ಸಂಸ್ಕೃತ ಭಾರತಿ ಜವಾಬ್ದಾರಿ ಬಂತು ನಾನು ಒಂದು ಅಕ್ಷರ ಓದಿಲ್ಲ ಸಂಸ್ಕೃತ ಅಹಂ ಸಂಸ್ಕೃತೇನ ಸಂಭಾಷಣಂ ಕರೋಮಿ ಸತ್ಯ ಅಂತ ಕೇವಲ ಶೃಣೋತು ಸಂಭಾಷಣಂ ಕರೋತು ಗೃಹೆ ಶಿಶವ ಏನು ಅ ಆ ಇ ಓದ್ತಾರ ಮಾತೃಭಾಷೆಯಲ್ಲಿ ಏನೂ ಇಲ್ಲ ಗೃಹೆ ಮಾತಾ ವದತಿ ಪಿತಾ ವದತಿ ಭಗಿನಿ ವದತಿ ಭ್ರಾತಾ ವದತಿ ಮಾತುಲ ಸರ್ವೇ ವದಂತಿ ಕೊಂಕಣೀಂ ಶ್ರುತ್ವ ಶ್ರುತ್ವ ಕೊಂಕಣಿ ಭಾಷಾ ಅಸ್ಮಾಕಂ ಗೃಹೆ भवता गृहे कन्नडं श्रुत्वा श्रुत्वा कन्नडभाषा अस्माकं गृह संकेती भाषा श्रुत्वा श्रुत्वा सङ्केतीभाषा तस्य गृहे तमिल श्रुत्वा श्रुत्वा भाषा सर्व भाषा हिंदी मराठी गुजराती तथा यदि संस्कृत शृणोति श्रुत्वा श्रुत्वा भाषणम् अत्र अपि जनसमूह संस्कृत मातृभाषी बालका के के सी उत्तिष्ठन्तु संस्कृत वदन्ति के के सी बालकाः हाँ अत्र आगच्छन्तु अत्र आगछन न्यायालये आगच्छन्तु आगच्छन्तु हा हरि ओम् अनुमति न्यायालयं प्राप्य महोदय न्यायमूर्ति महोदय इदानीम् एते छात्राः संस्कृतं पठितवन् संस्कृतेन सम्भाषणं कुर्वन्ति गृहे माता पिता संस्कृतं वदति इति कारणेन एतेषां मातृभाषा संस्कृतम् अस्तु न्यायालयस्य अपचारः न भवेत् तथा वदन्तु हा इदानीं स्वीकरोतु हा ददातु भवतः नाम किं मम नाम कृष्णः भवतः गृहे के के सन्ति मम माता मम पिता मम अग्रजा सन्ति भवत् भवतः ग्रामः कः मम ग्रामः तञ्जावूर् डिस्ट्रिक्ट् मध्ये अस्ति ओ तञ्जावूर् मध्ये अस्तु ददातु भगिनी हा भवती एतया सह सम्भाषणं करोतु भगिनी भवत्याः नाम किं मम नाम अन्नपूर्णा भवत्याः नाम किं मम नाम सुभाषिणी भवती किं पठति भगिनी अहम् कक्षायां पठन्ती अस्मि अस्तु अहं द्वितीय एम् काम् कुर्वन्ती अस्मि भवत्याः गृहे के के संस्कृतेन सम्भाषयन्ति भगिनी मम माता मम पिता मम अनुजा च अहं सम्भाषयामि स्वीकरोतु भवतः नाम किम् मम नाम श्रीहरिः कः ग्रामः विजयपीठ सर्कल कतुर्कुपे मेन रोड एते संस्कृतं पठित्वा न्यायमूर्तिमहोदय एते संस्कृतं पठित्वा संस्कृतं वदन्ति इति न गृहे संस्कृतं श्रुत्वा श्रुत्वा संस्कृतसम्भाषणं कुर्वन्ति जम्मूकश्मीरतः कन्याकुमारीपर्यन्तं गुजरात्तः अरुणाचलप्रदेशपर्यन्तम् एतादृशगृहाणि षड्सहस्रगृहाणि सन्ति तत्र संस्कृतम् अपठित्वा संस्कृतेन सम्भाषणं कुर्वन्ति विश्वे इदानीं नवत्रिंशत् देशेषु इन् तर्टि नैन् कण्ट्रीस् ಸಂಭಾಷಣ ಶಿಬಿರಾಣಿ ವಯಂ ಚಾಲಿತವಂತಹ ತತ್ರ ಸಂಸ್ಕೃತೇನ ಸಂಭಾಷಣ ಕುರುವಂತಹ ಸಂತಿ ಸಂಸ್ಕೃತಂ ಕ್ಲಿಷ್ಟಂ ಕಠಿಣಂ ನ ಅಜ್ಞಾತ್ವಾ ಸಂಸ್ಕೃತಂ ಜಾನಂತಿ ದೀಪ್ ದೀಪ ಕನ್ನಡದಲ್ಲಿ ದೀಪ ಪ್ರಕಾಶ್ ಪ್ರಕಾಶ ನ್ಯಾಯವಾದಿ ನ್ಯಾಯವಾದಿ ನ್ಯಾಯಮೂರ್ತಿ ಸೇವಕ ಅತ್ರ ಆರೋಪಿ ಹಾ ಜನಾ ಬಾಲ ಮಾತಾ ಪಿತಾ ಪುತ್ರ ಪುತ್ರಿ ಸರ್ವಂ ಸಂಸ್ಕೃತಮಯಂ ಕೇವಲಮೇತತ್ ಕನ್ನಡಂ ಪ್ರಾಂತ ಸಮ್ಮೇಳನ ಪ್ರಾಂತ ಸಮ್ಮೇಳನಂ ಸರ್ವಂ ಸಂಸ್ಕೃತಮಯಂ ತದರ್ಥಂ ಶೃಣೋತು ಭವಾನ್ ಸಂಭಾಷಣಂ ಕರ್ತು ಶಕ್ನೋತಿ ವ್ಯಾಕರಣಸ್ಯ ಪಠನಸ್ಯ ಅವಶ್ಯಕತಾ ನಾಸ್ತಿ ಭಾಷಾ ಅಗ್ರೆ ಅಗ್ರೆ ವ್ಯಾಕರಣಂ ಪ್ರಶ್ನೆ ಪ್ರಶ್ನೆ ಸರಿ ಸರಿ ಸರಿ ಆಯ್ತು ನೋಡೋಣ ಇನ್ನೊಂದು ಆರೋಪ ನಿಮ್ಮ ಮೇಲಿತ್ತು ಯಾರೋ ಹೇಳಿದ್ರು ಬಾಲ್ಯದಲ್ಲಿ ಸ್ವಲ್ಪ ಮನೆಯಲ್ಲಿ ತುಂಟತನ ಹೆಚ್ಚು ಮಾಡ್ತಿದ್ರಿ ಅಂತ ನಿಜಾನಾ वैयक्तिकं न प्रष्टव्यं संस्कृतार्थं पृच्छतु अहं बाल्ये न्यायमूर्ति यदि महोदय इच्छति यदि भवान् इच्छति उत्तरं दातुं शक्नोति न्यायालयः संस्कृतार्थं मात्रम् अत्र किमस्ति बाल्यकाले तुण्टतन आसीत् वा माता एव जानाति किन्तु यदा अहं महाविद्यालये कार्कळ भुवनेन्द्रमहाविद्यालये पठन् आसं तत्र अस्माकं मेस् बिल् मासस्य षष्टिरूपायि रूप्यकाणि भवन्ति स्म यदा एकमासे शतरूप्यकाणि अभवन् अहं तत्र आन्दोलनं कारितवान् त्रिशतं छात्राः अहं षोडशवर्षीयः किन्तु अहं कृतवान् इति कारणेन ಅಪಿ ಆಂದೋಲನಂ ಕೃತವಂತಹ ವಯಂ ಭೋಜನ ನ ಕುರ್ಮಃ ನಿರಸನ ಕೃತವಂತಹ ಇತಿ ಕಾರಣೇನ ಮಮ ಛಾತ್ರಾವಾಸತಃ ಬಹಿರ್ ಪ್ರೇಷಿತವಂತಹ ಅಗ್ರಿಮ ವರ್ಷೆ ಮಹಾವಿದ್ಯಾಲಯತಃ ಬಹಿರ್ ಪ್ರೇಷಿತವಂತಹ ಮಮ final year B S C Sahyadri college ಮಧ್ಯೆ ಎತ್ರ ಭವಾನ್ ಪಠಿತವಾನ್ ತತ್ರ ಅಹಮಪಿ final year B S C ಪಠಿತವಾನ್ ಅಸ್ಮಿ ಆಗ್ಲಿ ಆಗ್ಲಿ ಈಗ ಅಲ್ಲೆಲ್ಲೋ ನೀವು ಐರ್ಲೆಂಡ್ ಅಲ್ಲಿ ಪಾಠ ಮಾಡ್ತಿದ್ದಾರೆ ಚಿಕ್ಕ ವಯಸ್ಸಿಂದಾನೇ ಪಾಠ ಮಾಡ್ತಿದ್ದಾರೆ ಅಂದ್ರಿ ಅಲ್ಲ ಇನ್ನೊಂದು ಒಂದು ಆರೋಪ ನಿಮ್ಮ ಮೇಲೆ ಏನು ಅಂತಂದ್ರೆ ಮೊದಲನೇ ಫಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದಾನೇ ಸಂಸ್ಕೃತ ಹೇಳ್ಕೊಡ್ಬೇಕು ಅಂತ ಇದ್ದೀರಂತೆ ಅಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ನಾವಂತೂ ಕಲೀಲಿಲ್ಲ ಈ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹೇಳ್ಕೊಟ್ಟು ಈ ಕೆಲವು ಟೀಚರ್ಸು ಇದ್ದಾರೆ ಅವರು ನನಗೆ ಹೇಳಿದ್ದಾರೆ ಇದನ್ನ ಎಲ್ಲಿಂದ ಹೇಳ್ಕೊಡ್ತಾರೆ ಎಷ್ಟು ಎಲ್ಲಿದ್ದಾರೆ ಅಷ್ಟೊಂದು ಜನ ಟೀಚರ್ಸು ಶಿಕ್ಷಕರು ಎಲ್ಲಿಂದ ತರಬೇಕು ಪುಸ್ತ ಪಠ್ಯ ಮೊದಲನೇ ಕ್ಲಾಸಿಗೆ ಹೇಳ್ಕೊಡೋದು ಆ ಎಂಟನೇ ಕ್ಲಾಸಿನ ಪಠ್ಯ ಪುಸ್ತಕ ತೊಗೊಂಡಂತೂ ಹೇಳ್ಕೊಡೋಕ್ಕಾಗೋದಿಲ್ಲ ಅದೇ ಬೇರೆ ಥರ ಹೇಗೆ ಹೇಗೆ ಮಾಡ್ತೀರಾ ಇದನ್ನು ಎಲ್ಲ ಕಡೆ ಹೋಗಿ ಹೇಳ್ಕೊಂಡು ಬರ್ತಾ ಇದ್ದೀರಂತೆ ನೀವು ಪ್ರಥಮ ಬಾಲವಾಡಿ ಬಾಲವಾಡಿತಃ ಎಲ್ ಕೆ ಜಿ ತಹ ಸಂಸ್ಕೃತ ತದರ್ಥಂ ಯಥ ಲಘು ಲಘು ಬಾಲೇಭ್ಯ ಲಘು ವಯಸ್ಸಿ ಯತ್ ಪಾಠಯಾಮ ತದ್ ಶೀಘ್ರಂ ತೆ ಗೃಹ್ಣಂತಿ ಶೀಘ್ರ ಗ್ರಹಣಂ ಭವತಿ ಯಥಾ ಬಾಲಾಹ ಹಸಿ ಮಣ್ಣಿಗೆ ಮಣ್ಣಿದ್ದಂತೆ ಆ ವಯಸ್ಸಿನಲ್ಲಿ ನಾವು ಏನು ಕಲಿಸ್ತೀವೋ ಉಚ್ಚಾರಣಂ ಸಂಸ್ಕೃತ ಶ್ಲೋಕಸ್ಯ ಉಚ್ಚಾರಣಂ ಪಾಠಯತು ಸರ್ವಭಾಷಾಣಾಂ ಉಚ್ಚಾರಣಂ ಶುದ್ಧಂ ಕರ್ತುಂ ಶಕ್ನುವಂತಿ ಸಂಸ್ಕೃತಂ ಸಂಸ್ಕೃತ ವರ್ಣಮಾಲಾಂ ಪಾಠಯತು ತೇಷಾಂ ಉಚ್ಚಾರಣಂ ಶುದ್ಧಂ ಭವತಿ ಸಂಸ್ಕೃತ ಶಬ್ದ ನಿರ್ಮಾಣಂ ಪಾಠಯತು ಕನ್ನಡ ಭಾಷಾಮಪಿ ಸಮ್ಯಕ್ ಪಾಠಯಂತಿ ಹಿಂದಿ ಪಠಂತಿ ಹಿಂದಿ तदर्थम वयम एल के जी तः संस्कृत करणीय इति बालवाड़ी तदर्थम संस्कृत भारती पक्षतया वयम पुस्तका कृतवन्तः अनन्तरं प्रथमकक्षा ह्रस्वाक्षराणि अयनम् ह्रस्वाक्षरं नामनि अंत अभी अपि ह्रस्वाक्षराणि अयनम् कक्षा దీర్ఘాక్షరాణి సారిణಿ ತೃತೀಯ ಕಕ್ಷ ಸಂಯುಕ್ತಾಕ್ಷರಾಣಿ ಒತ್ತಕ್ಷರಗಳು ಪ್ರಪದ್ಯ ಚತುರ್ಥ ಕಕ್ಷ ಪದ ನಿರ್ಮಾಣಂ ಸುಪದ ಪಂಚಮ ಕಕ್ಷ ಸುಷಮ ಷಷ್ಠ ಕಕ್ಷ ಸುಭಾಷಾ ಸಪ್ತಮ ಕಕ್ಷ ಸುವಾಣಿ ఏవం వయం సంస్కృత సరళ సంస్కృత మాధ్యమైన సంస్కృతం పాఠయితుం ఏతాదృశ పుస్తకాన్ని శివమొగ్గ నగరే అహం దృష్టవాన్ అస్మి శివమొగ్గ నగరే వాసవి విద్యాలయే ప్రథమం ఏకవిద్యాలయే ఆరబ్ధవంతः शिक्षकाः न आसन् तत्र वयम् अस्माकं पत्राचारमाध्यमेन ये पठन्ति प्रवेशः परिचयः शिक्षा कोविदः आर् आर् తింగళ నాలుగు कोर्सु ಯೇ ಪಠಂತಿ ತಾದೃಶಾ ಭಗಿನ್ಯ ಮಾತರ ಅವರಿಗೇನೆ ನಾವೊಂದು ಸ್ವಲ್ಪ ಈ ಪುಸ್ತಕ ತೋರಿಸಿ ವಯಂ ಟ್ರೈನಿಂಗ್ ಪ್ರಶಿಕ್ಷಣ ದತ್ತವಂತಹ ಶಿವಮೊಗ್ಗ ನಗರೆ ಇದಾನೀಂ ಪಂಚವಿಂಶತಿ ವಿದ್ಯಾಲಯೇಶು ದ್ವಿಸಹಸ್ರ ಛಾತ್ರಾ ಸಂಸ್ಕೃತ ಪಠಂತಿ ಏವಂ ಚೆನ್ನೈ ಚೆನ್ನೈ ಮಹಾನಗರೆ ವಿವೇಕಾನಂದ ಗ್ರೂಪ್ ವಿದ್ಯಾಲಯೇಶು ತ್ರಯೋದಶ ಸಪ್ತದಶ ವಿದ್ಯಾಲಯೇಶು ಮಹರ್ಷಿ ಇಂಟರ್ನ್ಯಾಷನಲ್ ತ್ರಯೋದಶ ವಿದ್ಯಾಲಯೇಶು अत्र नारायणचैतन्यविद्यालयेषु अपि इदानीं प्राथमिककक्षासु संस्कृतमेव आनीतवन्तः भुवनन्द्राविद्यालये तु अस्ति एव एवं देशे बिर्ला सरला बिर्ला अकाडेमी मध्ये राञ्ची मध्ये द्विसहस्रछात्रेभ्यः एकस्मिन् वर्षे एव एल् के जितः दशमपर्यन्तम् एल् के जि यू के जि कृते अरुणा एल् के जि पुस्तकं प्रथमकक्षातः चतुर्थकक्षापर्यन्तम् अयनम् पंचम कक्षातः दशम कक्षा पर्यन्तं सरला एवं द्विसहस्रछात्रेभ्यः एकस्मिन् वर्षे वयं संस्कृतम् आरब्धवन्तः सर्वे बालाः आनन्देन संस्कृतं पठन्ति अत्यन्तं सरलं शिक्षकाः मिलन्ति शिक्षकाः के तत्र तत्र ये संस्कृतं पठन्ति संस्कृतकोविदाः ते शिक्षकाः शिक्षिका तमिळ्नाडुराज्ये विद्यालये कुत्रापि संस्कृतं नास्ति किन्तु तत्र विद्यालयेषु गृहिण्यः शिक्षिकाः अभवन् तावदेव न ಈ ಸಂಸ್ಕೃತ ನನಗೆ ಅರ್ಥ ಆಗ್ತಾ ಇದೆ ನಾನು ಸಂಸ್ಕೃತ ಕಷ್ಟ ಅನ್ಕೊಂಡಿದ್ದೆ ನಿಮ್ ಸಂಸ್ಕೃತ ನನಗೆ ಅರ್ಥ ಆಗ್ತಾ ಇದೆ अहम् अहं सरलसंस्कृतमेव जानामि तत् क्लिष्टसंस्कृतं न जानामि एकवारं महोदय न, Uh, एकक्षणं तत्र कस्यापि प्रश्नः अस्ति वा हा अस्तु आगच्छेत् एकवारं Saha institute of nuclear physics Kolkata नगरे अणुविज्ञानिकानां न्यूक्लियर् सैण्टिस्ट् जनानां संस्थायां माम् आहूतवन्तः अहं पृष्टवान् मां किमर्थम् आहूतवन्तः धौतवस्त्रधारी तिलकधारी संस्कृत कार्यकर्ता मां भवन्तः किमर्थम् आहूतवन्तः इति अहं पृष्टवान् तदा ते उक्तवन्तः किमर्थं संस्कृतम् इति अस्मान् वदतु यु टीच् अस् वै संस्कृत् इति भवान् वदतु इति माम् आहूतवन्तः अहं तत्र संस्कृतेन भाषणम् आरब्धवान् in the history of first time in the history of सः इन्स्टिट्यूट् एकः संस्कृतेन भाषणं कृतवान् वै संस्कृत अहं संस्कृतेन भाषणम् आरब्धवान् no no no we want English इति उक्तवन्तः अहम् उक्तवान् प्रारम्भे निमेषत्रयं संस्कृतेन वदामि तदनन्तरम् I will I will speak English इति उक्तवान् अनुक्षणम् ओके ओके अहं संस्कृतेन निमेषत्रयम् उक्तवान् श्रुत्वा ते उक्तवन्तः this this Sanskrit we could follow ಅಲ್ಲ ನನಗೂ ಹಾಗೆ ಅನಿಸ್ತಾ అహం పృష్టవాన్ which is that Sanskrit which which you cannot follow తదా తే ఉక్తవాన్ that which is in Gita we cannot follow that which is in Bhagavatam that we cannot follow అహం ఉక్తవాన్ first follow this Sanskrit slowly other Sanskrit you can follow తదర్థం పత్రాచార మాధ్యమైన సంస్కృతం పఠతు గీతా మాధ్యమైన సంస్కృతం సరళ సంస్కృత ద్వారా గీత ಗೀತಾ ಶಿಕ್ಷಣ ಕೇಂದ್ರಂ ವಯಂ ಪುಸ್ತಕನೇ ನಿರ್ಮಿತವಂತಹ ಅಲ್ಲ ಅಲ್ಲಿ ನನಗೆ ಒಂದು ಪ್ರಶ್ನೆ ಇದೆ ನೀವೇನೋ ಹೀಗೆ ಈ ರೀತಿ ಸಂಸ್ಕೃತ ಸುಲಭ ಅಂತೆಲ್ಲ ಇವರು ಪಂಡಿತರು ಇವರುಗಳೆಲ್ಲ ಏನೋ ಪಾಠ ಮಾಡ್ತಾರೆ ಅಲ್ಲ ಸಂಸ್ಕೃತ ಮಾಧ್ಯಮದಲ್ಲಿ ಯಾಕೆ ಹೇಳ್ಕೊಡ್ಬೇಕು ಅಂತೀರಿ ಕಷ್ಟ ಅಲ್ವೇ ಕನ್ನಡದಲ್ಲಿ ಹೇಳ್ಕೊಟ್ರು ಅಥವಾ ಇಂಗ್ಲೀಷ್ ನಾನು ಕನ್ನಡದಲ್ಲಿ ಕಲಿತೆ ಈಗ ನನ್ನ ಮಕ್ಕಳಿಗೆ ಇಂಗ್ಲೀಷಲ್ಲಿ ಪಾಠ ಮಾಡ್ತಿದ್ದಾರೆ ಸಂಸ್ಕೃತನ ಏನ್ ತಪ್ಪು ಅಂತ ಯಾಕೆ ಈ ರೀತಿ ಅತಿ ಹೆಚ್ಚು ಕನ್ನಡ ಮಾಧ್ಯಮೇನ ಇಂಗ್ಲಿಷ್ ಹಿಂದಿ ಮಾಧ್ಯಮೇನ ಸಂಸ್ಕೃತ ಪಾಠಿತವಂತಹ ಇತಿ ಕಾರಣೇನ ಸಂಸ್ಕೃತಜ್ಞಾ ಸಂಸ್ಕೃತ ವಿದ್ವಾಂಸ ಸಂಸ್ಕೃತ ಪ್ರೊಫೆಸರ್ ಸಂಸ್ಕೃತ ವಿಶ್ವವಿದ್ಯಾಲಯ ಕುಲಪತಯ ಅಹಂ ದೇಶೆ ಸರ್ವತ್ರ ಪಶ್ಯಾಮಿ ಸಂಸ್ಕೃತೇನ ಭಾಷಣ ನ ಕರ್ತು ಶಕ್ನುವಂತಿ ನಿಶ್ಚಯ ಆಗಲ್ಲ ಅವ್ರಿಗೆ ಸಂಸ್ಕೃತ ಜ್ಞಾನ ಇದೆ ಶಾಸ್ತ್ರ ಜ್ಞಾನ ತುಂಬಾ ಇದೆ ನನಗೆ ಯಾವ ಶಾಸ್ತ್ರಜ್ಞಾನವೂ ಇಲ್ಲ ಆದರೆ ನಾನು ಸಂಸ್ಕೃತ ಮಾತಾಡಬಲ್ಲೆ ಸಂಸ್ಕೃತ ಶಾಸ್ತ್ರಜ್ಞಾನ ಇರೋರು ಸಂಸ್ಕೃತ ಓದೋರು ಯದಿ ತೇ ಸಂಸ್ಕೃತೇನ ಸಂಭಾಷಣಂ ಕುರುವಂತಿ ನಿಶ್ಚಯನ ತೇಷಾಂ ಶಾಸ್ತ್ರಜ್ಞಾನಂ ದಶಗುಣಿತಂ ಶತಗುಣಿತಂ ವರ್ಧಿತಂ ಭವತ್ತು ತದರ್ಥಂ ಭಾಷಾಯಾ ಪ್ರಥಮ ಸೋಪಾನಂ ಯಾಕಾಪಿ ಭಾಷಾ ಭವತ್ತು ಪ್ರಥಮಂ ಸೋಪಾನಂ ಭಾಷಣಂ ಪ್ರಥಮಂ ಶ್ರವಣಂ ಅನಂತರಂ ಭಾಷಣಂ ಆನಂತರಂ ಪಠನಂ ಆನಂತರಂ ಲೇಖನಂ ಸಂಸ್ಕೃತೆ ಪ್ರಥಮಂ ಲೇಖ ಪಠನಂ ಪಠನಂ ರಟನಂ ಆನಂತರಂ ಲೇಖನಂ ಸರಿ ಸರಿ ಹಾ ಇಲ್ಲ ಇನ್ನೊಂದು ಪ್ರಶ್ನೆ ಈಗ ಇನ್ನೊಂದು ಆಗ್ಲೇ ನೀವು ಹೇಳಿದ್ದೊಂದು ಇವರೊಂದು ವಿಷಯ ಹೇಳಿದ್ರು ಅದೇನೋ ಸಂಸ್ಕೃತ ಓದಿದ್ರೆ ಇಂಡೋ ಯುರೋಪಿಯನ್ ಭಾಷೆಗಳು ಸುಲಭವಾಗಿ ಕಲಿಬಹುದು ಇರಬಹುದು ಆದ್ರೆ ವಿಜ್ಞಾನನೂ ಸುಲಭವಾಗಿ ಕಲಿಬಹುದು ಅಂದ್ರಿ ಹೇಗೆ ವಿಜ್ಞಾನಕ್ಕೂ ಸಂಸ್ಕೃತಕ್ಕೂ ಏನ್ ಸಂಬಂಧ ಹೇಳ್ಬಿಡಿ ಪ್ರಥಮಂ ಸಂಸ್ಕೃತಂ ವೈಜ್ಞಾನಿಕಿ ಭಾಷಾ ఉచ్చారణం ఉచ్చారణస్య క్రమ అద్య అహం ప్రాతः వాదం ఉపస్థాపితవాన్ ఆసం ಕೋರ್ಟ್ ಮಧ್ಯೆ ಉಪಸ್ಥಾಪಯಿತು ಆತ ಎದ್ದು ಉಪಸ್ಥಾಪಿಸಿದ ನಂತರ ಅವಶ್ಯಕತೆ ಅಸ್ತಿ ಉಚ್ಚಾರಣೆ ಉಚ್ಚಾರಣೆ ಕ್ರಮ ಮುಖತಃ ಯೇ ಸ್ವರಾಹ ಆಗಚ್ಚಂತಿ ಸರ್ವ ಸ್ವರಾಹ ಅಪಿ ಐ ಊರು ಏ ಓ అనంతరం వ్యంజనం ప్రథమం కేవలం కంఠస్య శ్వసనస్య ముఖస్య స్నాయుమండలస్య ప్రయోగ తేన క ఖ గ ఘ జిహ్వా ప్రయోగ నాస్తి అగ్రిమం జిహ్వా ప్రయోగ తేన సహ కంఠేన శ్వసనేన సహ జిహ్వా ప్రయోగ చ ఛ జ ఝ ఞ జిహ్వా ఇతోపి అగ్రే తాలు స్పర్శనం కరోతి ट ठ ड ढ जिह्वा दंत स्पर्शम करोति ट थ द ध न लघु शिशव दंता न सी वृद्धा दंता पति ते त थ द ध न उच्चारण शुद्ध कर्म न शक्ति ओष्ठे छिद्र अस्ति ते प फ ब भ म उच्चारण शुद्ध कर्म न शक्ति ಓಷ್ಟಯೋ ಮೇಲನೇನ ಪ ಫ ಬ ಭ ಮ ಭಾಷೆ ಸುಸಜ್ಜಿತವಾಗಿದೆ ಏಕಂ ದ್ವಿತೀಯಂ ಸಂಸ್ಕೃತ ಭಾಷಾ ಯಥಾ ಕಂಪ್ಯೂಟರ್ ಭಾಷಾ ಅಸ್ತಿ ಕಂಪ್ಯೂಟರ್ ಭಾಷಾ ಒನ್ ಅಂಡ್ ಝೀರೋ ಆಧಾರೇಣ ಕಂಪ್ಯೂಟರ್ ಭಾಷಾ ಅಸ್ತಿ ಬೈನರಿ ಲ್ಯಾಂಗ್ವೇಜ್ ಸಂಸ್ಕೃತ ಭಾಷಾ ಲಘು ಗುರು ಅಸ್ಮಾಕಂ ಶಾಸ್ತ್ರ ಸಂಸ್ಕೃತೆ ಲಘು ಗುರು ರೂಪೇಣ ಎಂ ಕಮಪಿ ವರ್ಣಂ ಯಾವ ಬೇಕಾದರೂ ಅಕ್ಷರ ಇರಲಿ ಇದು ಲಘು ಇದೆ ಅಥವಾ ಗುರು ಇದೆ ಅಂತ ವಿಭಜನೆ ಮಾಡಬಹುದು ಈ ರೀತಿ Sanskrit is is the binary language it is the scientific language ಸಂಸ್ಕೃತದ ಉಚ್ಚಾರಣೆ ಶುದ್ಧವಾದ ಉಚ್ಚಾರಣೆ ನೋ ಆಂಬಿಗ್ಯೂಟಿ ಸಂಸ್ಕೃತ ಶಬ್ದ ಅತಿ ಕಡಿಮೆ ಕಡಿಮೆ ಅಕ್ಷರಗಳಲ್ಲಿ ಕಡಿಮೆ ಪದಗಳಲ್ಲಿ ದೊಡ್ಡ ವಿಚಾರವನ್ನು ಕೊಡ್ತವೆ ಯಾವ ರೀತಿ ಅದ್ಯ ಶ್ವಃ ಪರಶ್ವಃ ಪ್ರಪರಶ್ವಃ ನ್ಯಾಯಮೂರ್ತಿ ಮಹೋದಯ ಅದ್ಯ ಶ್ವಃ ಪರಶ್ವಃ ಪ್ರಪರಶ್ವಃ ಟುಡೇ ಅದ್ಯ ಶ್ವಃ ಟುಮಾರೋ ಏಕಶಬ್ದೇನ ಪರಶ್ವಃ ಇತಿ ಏಕಶಬ್ದಃ ಕೇವಲಂ ಅಕ್ಷರತ್ರಯಂ ಪರಶ್ವಃ ಆಂಗ್ಲಭಾಷಾಯಾಂ ಡೇ ಆಫ್ಟರ್ ಟುಮಾರೋ ಶಬ್ದತ್ರಯಂ ಪ್ರಪರಶ್ವಃ ತತ್ರ अक्षरचतुष्टयम् एकशब्दः कृपया न्याय न्यायाधीश महोदय भवान् वदतु प्रपरश्वः इति शब्दस्य आङ्ग्ल अनुवादं करोतु ಪ್ರಪರಶ್ವಃ ವದತು ಏನು ಆ ಥರ ಶಬ್ದ ಇದ್ದಾಗಿಲ್ಲ ಏಕಂ ನಿಜ ಹಾ ಅಲ್ಲ ಈ ರೀತಿ ನೀವು ಇಲ್ಲೇನೋ ಪ್ರದರ್ಶನಿ ಬೇರೆ ಇದೆ ಈ ಥರ ಹೇಳಿ ಜನಕ್ಕೇನೋ ಆಸಕ್ತಿ ಬಂದಿರಬಹುದು ಚಿಕ್ಕ ಮಕ್ಕಳು ಈಗ ಕೆಲವರು ಟೀಚರ್ಸ್ ಹೇಳ್ತಿದ್ದಾರೆ ನಮಗೆ ನೀವು ಈ ರೀತಿ ಹೇಳಿ ಅಟ್ರಾಕ್ಟಿವ್ ಆಗಿ ಪಾಠ ಮಾಡಿಬಿಟ್ಟು ಮಕ್ಕಳನ್ನ ಎಳ್ಕೋತಾ ಇದ್ದೀರಾ ಬೇರೆ ಸಬ್ಜೆಕ್ಟಿಂದ ಅಂತಲೂ ಒಂದು ಆರೋಪ ಇದೆ ಕೆಲವು ಸ್ಕೂಲ್ಗಳಲ್ಲಿ ಎಲ್ಲ ಕಡೆ ಅಲ್ಲ ಅದಕ್ಕೇನಂತೀರಿ ನೀವು ಏನೋ ಮಾಡಿ ಅಟ್ರಾಕ್ಟ್ ಮಾಡೋ ಪ್ರಶ್ನ ನಾಸ್ತಿ ಸಂಸ್ಕೃತಂ ಯತ್ರ ಅಸ್ತಿ ಸಂಸ್ಕೃತದಲ್ಲಿ ಮಾತನಾಡಿ ಜನಾ ದೇ ಆರ್ ಅಟ್ರಾಕ್ಟೆಡ್ ಸಂಸ್ಕೃತೆ ಸತ್ವಂ ಅಸ್ತಿ ಸಂಸ್ಕೃತವನ್ನು ಕೇಳಿದರೆ ಯಾವ ರೀತಿ ಪುಂಗಿಯ ಶಬ್ದವನ್ನು ಕೇಳಿದರೆ ಹಾವು ಕೂಡ ತಲೆ ಆಡಿಸುತ್ತೆ ಆ ರೀತಿ ಸಂಸ್ಕೃತ ಎಲ್ಲರನ್ನೂ ಸಮೂಹಗೊಳಿಸುತ್ತೆ ಆದರೆ ಸಂಸ್ಕೃತವನ್ನು ಕೇಳಬೇಕು ಸರಳ ಸಂಸ್ಕೃತದಲ್ಲಿ ಮಾತಾಡಬೇಕು ನಮ್ಮ ಅನುಭವ ಅದರಿಂದಾಗಿ ಸಂಸ್ಕೃತ ಓದುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ದೇಶೇ ವಿಶ್ವೇ ಅಪಿ ಸರ್ವತ್ರ ಇನ್ನೊಂದು ಕಡೆ ಪ್ರಶ್ನೆ ನಿಮಗೆ ಅಡಿಕೆ ಅಡಿಕೆ ಗಿಡ ಪ್ರಿಯ ಅಂತ ಯಾರೋ ಹೇಳಿದ್ರು ನಿಜಾನೇ ಸಂಸ್ಕೃತೆ ಏಕಾ ಸೂಕ್ತಿ ಅಸ್ತಿ ಪೂಗಿ ಫಲಸ್ಯ ವಪನಂ ಕರೋತು ಪೂಗಿ ಫಲಸ್ಯ ಅಡಿಕೆ ಗೋಟಡಿಕೆ ಅದನ್ನು ನೆಟ್ಟು ನೋಡಿ ಸಂಸ್ಕೃತೆ ಸೂಕ್ತಿ ಅಸ್ತಿ ತದ್ ವಪನಂ ಕರೋತು ಗಚ್ಚತಿ ಚೇತ್ ಪೂಗಿ ಫಲಂ ಭವತಿ ಚೇತ್ ಪೂಗಿ ವೃಕ್ಷ ಹೋದರೆ ಗೋಟಡಿಕೆ ಆದರೆ ಅಡಿಕೆಯ ಮರ ಇತಿ ಏಕ ಆ, ಆ, ಗಾದೆ ಅಸ್ತಿ ಲೋಕೋಕ್ತಿ ತಥಾ ಸಂಸ್ಕೃತ ಸೂಕ್ತಯಃ ಏತಾದೃಶಾः ಸಹಸ್ರ ಸಹಸ್ರ ಸೂಕ್ತಯः सन्ति ಏಕೈಕ ಸೂಕ್ತಿ ಅಪಿ ಗಹನ ವಿಚಾರಂ ದದಾತಿ ಜ್ಞಾನಸ್ಯ ಸಂಕೇತಂ ದದಾತಿ ತದರ್ಥಂ ಅಸ್ಮಾಕಂ ಪ್ರಯಾಸ ತಾದೃಶ ಸ್ಯಾತ್ ವಪನಂ ಕರಣೀಯಂ ಗಚ್ಚತಿ ಚೇತೇಕಂ ಪೂಗಿ ಫಲಂ ಭವತಿ ಚೇತ್ ಪೂಗಿ ವೃಕ್ಷ ನ್ಯಾಯಾಧೀಶರಲ್ಲಿ ಅಪ್ಪಣೆ ಕೇಳಿ ನಮ್ಮ ಆರೋಪಗಳನ್ನು ನಿಲ್ಲಿಸ್ತೀವಿ ಈಗ ತರ್ಹಿ ತಸ್ಮೈ ಪುಸ್ತಕಾಲಿ ಪ್ರತ್ಯರ್ಪಯತು महोदय इतोपि किञ्चित् अहम् उपस्थापयितुम् इच्छामि निमिषद्वयम् अवकाशः अद्यतनन्यायालयस्य समा समयः समाप्तः श्वः तत् स्वीकुर्मः श्वः पुनः अस्ति श्वः स्वीकुर्मः अद्यतन समाप्तः समाप्तः निमिषद्वयं तस्मै दत्तवान् अस्मि निमिषद्वयेषु समापयतु भवतः अद्यतन न्यायालयस्य समयः समाप्ति समाप्तिं गच्छति ಭವತಿ ವಾ ಅಲ್ಲ ಎರಡು ನಿಮಿಷ ಏನೋ ಹೇಳ್ಬೇಕು ಅಂದ್ರಿ निमिषद्वयम् अवकाशः वदतु ಸಂಸ್ಕೃತಂ ಸರಳಂ ಸರಳ ಸಂಸ್ಕೃತಂ ಪಠಿತುಂ ಜನಾಃ ಇಚ್ಛಂತಿ ಸರ್ವತ್ರ ಅಸ್ಮಾಕಂ ಅನುಭವः ಸಂಭಾಷಣ ಸಂದೇಶः ಇತಿ ವಯಂ ಏಕಾಂ ಮಾಸಪತ್ರಿಕಾಂ ಕೃತವಂತಃ ವರ್ಣಮಯಿ ಚಿತ್ರಮಯೀ ಪತ್ರಿಕಾ ಧಾರಾವಾಹಿ ಕಥಾ ಬಾಲಾನಾಂ ಪೃಷ್ಟಂ చిత్రకథ ఏం ప్రతి పృష్టం వర్ణమయం చిత్రమయం ఏతాదృశి పత్రిక వింశతి దేశేషు ఏకలక్షం జనా పఠంతి ఇదా ఇదానీం ఇంటర్నెట్ ఎడిషన్ అప్పు అస్తి ఏం జనా విశ్వే సర్వత్ర సంస్కృతం పఠంతి we have created a leadership in Sanskrit we are the leaders now ఏం జనా సంస్కృతం పఠితం ఇచ్చి ಕೃಪಯ ಭವಂತಹ ಪತ್ರಿಕಾಂ ಸ್ವೀಕುರುವಂತು ಪಠಂತು ಅಷ್ಟು ಅಗ್ರಿ ಅಗ್ರಿಮಂ ಅಗ್ರಿಮ ಈಗ ತಾವು ಕೇಳಿದ ಕೆಲವು ಪ್ರಶ್ನೆಗಳನ್ನ ಕೇಳಲಾಗಿದೆ ಸಾಕಷ್ಟು ಪ್ರಶ್ನೆಗಳು ಬಂದಿದೆ ಎಲ್ಲದನ್ನೂ ಕೇಳಕ್ಕಾಗಿಲ್ಲ ಆದ್ರೆ ಇಲ್ಲಿವರೆಗೂ ಕೇಳಿದಂತಹ ಪ್ರಶ್ನೆಗಳಿಗೆ ಸೂಕ್ತ ಉತ್ತರಗಳನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನ್ಯಾಯಾಧೀಶರಲ್ಲಿ ಯತ್ ಭವಾನ್ ತಾವು ತೀರ್ಪನ್ನ ಕೊಡಬೇಕು ಅಂತ ಶ್ವಹ ಏತಸ್ಯ ವಿಷಯ ಪುನಃ ವಿಚಾರಣಮಸ್ತಿ ಅನಂತರಂ ವಯಂ ಏತಸ್ಯ ವಿಷಯ ನಿರ್ಧಾರಂ ದದ್ಮಃ ತಾವತ್ ಪರ್ಯಂತಂ ನ್ಯಾಯಾಲಯಸ್ಯ ಕಾರ್ಯಂ ನ ಕರೋ ನ ಕರೋತಿ